ಸ್ತೋತ್ರ ಮಕ್ಕಳಿಗೆ ಅವರು ಹೊತ್ತು ಹೋಗಲಿಲ್ಲ ಅಂದ್ರೆ ಬರೀ ಪ್ರಬಂಧ ಓದ್ತಾ ಕೂತಿರೋರು ಧಾರವಾಡಕ್ಕೆ ಬಂದರು ಹದಿನೆಂಟು ದಿವಸ ಮಗಳ ಮನೆಗೆ ಹೋಗ್ತಾ ಇರಲಿಲ್ಲ ಒಂದು ರಾತ್ರಿ ಹದಿನೆಂಟು ದಿವಸ ನಮ್ಮಲ್ಲಿದ್ದರು ಜಗಲಿ ಮೇಲೆ ತುಳಸಿ ಕಟ್ಟೆಯಲ್ಲಿ ಕೂತ್ಕೊಂಡು ಹಾಗಲು ರಾತ್ರಿ ಪ್ರಬಂಧ ದಿವ್ಯ ಪ್ರಬಂಧ ಪ್ರಬಂಧ ಪ್ರಬಂಧ ಅಷ್ಟು ಓದ್ತಾ ಇದ್ದವರಿಗೆ ಸ್ಮೃತಿ ಅನ್ನೋದು ಹೋಗಿಬಿಡುತ್ತೆ ಏನು ಮಾಡಲಿ ನನ್ನ ಕೈಲಿದೆಯೇ ನಿಮ್ಮ ಕೈಲಿದೆಯೇ ಈಗ ಸ್ಮೃತಿ ಚೆನ್ನಾಗಿದೆಯೇ ಈಗ ಮಾಡಲೋ ರಾಮ ಭಜನ ಅಂದ್ರೆ ಈಗಲಾದರೂ ಮಾಡ್ರಿಪ್ಪ ಈಗ ಮಾಡಿ ಏನ್ರಿ ಪ್ರಯೋಜನ ಆಗ ಮಾಡಬೇಕು ಅಂತ ಆಗ ಇಂದ್ರಿಯಗಳು ಕೈ ಕೊಟ್ಟು ಹೋಗಿಬಿಡುತ್ತೆ ಕಾಂದಿಶೀಕ ಸ್ಮೃತೀನ ಅವನಿಗೆ ಯಾರು ಒದಗುತ್ತಾರೆ ಆವಾಗ ಭಗವಂತ ಹೇಳ್ತಾನೆ ನಾನೇನೇ ಮಾಡಲಿ ನಿನಗೆ ನಾಲ್ಗೆ ಕೊಟ್ಟೆ ನೀ ನಾರಾಯಣ ಅಂತ ಹೇಳಿದಿದ್ರೆ ನಾನೇನು ಮಾಡಲಿ ಅವನು ಧರ್ಮ ಪಕ್ಷಪಾತಿ ಫಲ ವಿತರಣ ದಕ್ಷಂ ಪಕ್ಷಪಾತಾನಭಿಜ್ಞಂ ಶ್ರೀದೇವಿ ಭೂದೇವಿ ನೀಳೆಯರು ಹೇಳಿದರು ನೀವು ಶರೀರ ಕೊಟ್ಟು ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟು ಕೊನೆ ಗಳಿಗೆಯಲ್ಲಿ ನಾರಾಯಣ ಸ್ಮರಣೆ ಮಾಡಬೇಕಾದ್ದು ನಿನ್ನದೇ ಕರ್ತವ್ಯ ಇವನು ಹೇಳ್ದ ಇಷ್ಟು ದಿವಸ ನನಗೆ ಪಳಗಿಯೇ ಇಲ್ಲ ಅಭ್ಯಾಸವಾಗಿಲ್ಲ ಆಗಿಲ್ಲ ಲೆಟ್ ಮಿ ಟ್ರೈ ಅಂದ ನಾಲ್ಗೆ ಕೇಳಿದ ಜಿಹ್ವೆ ಕೀರ್ತೆ ಕೇಶವಂ no sir I am sorry ಹೋಯ್ತು ಕಣ್ಣು ಹೊರಟೋದು ಕಿವಿ ಹೋಯಿತು ನಾಲ್ಗೆ ಹೋಯಿತು ಯಾರೂ ಅವನಿಗೆ ಸಹಾಯವಿಲ್ಲ ಅಂತ ಅವನು ನಿಶಕ್ತನಾಗಿ ನಿಸ್ಸಹಾಯಕನಾಗಿ ಮಲಗಿರುವಾಗ ತಾಯಿ ದಯೇ ದೇವಿ ನೀನಿದ್ದೀಯೇ ಸ್ಮರಯಸಿ ಬಹುವೇಲಂ ಮಾಧವಂ ಸಾವಧಾನ ನೋಡಿ ಅಲ್ಲಿ ಬಂತು ದಯೇ ನೀನು ಬದುಕ್ತೀಯಮ್ಮ ಅವನಿಗೆ ಗಂಡನಿಗೆ ಹೇಳ್ತಾಳಂತೆ ದಯಾದೇವಿ ಏನನ್ನ ತಮಿಳಲ್ಲಿ ಇದು ಹೇಳ್ತಾಳೆ ಎನ್ನ ಏನಂದ್ರೆ ಹಂಗೆ ಒತ್ತಂ ಪಡ್ತಿರ್ಕಾನೆ ಜ್ಞಾನವಿಲ್ಲ ಅದೇ ನಮ್ಮುಡಿಯ ಭಕ್ತನಾಚೆ ಅವನ್ ನಮ್ಮೆ ನನಕೆ ಮಾಡ್ತಾನ್ ನಾಮವನೇ ಅವನೇ ನಯಕೆ ಅಯ್ಯೋ ಅವನು ನಮ್ಮನ್ನು ನೆನೆಸೋ ಸ್ಥಿತಿ ಇಲ್ಲ ಅವನಿಗೆ ಸ್ಮೃತಿ ಇಲ್ಲ ಸ್ವಾಮಿ ನಿಮಗೆ ಸ್ಮೃತಿ ಇದೆಯಲ್ಲ ನನ್ನ ಭಕ್ತ ಅಂತನೇ ಅವನನ್ನು ಸ್ಮರಿಸಬೇಡವೇ ಎಂಬುದಾಗಿ ಸ್ಮರಯಸಿ ಬಹುಲೀಲಂ ಭಗವಂತ ಇದಕ್ಕೆ ಒಳಗಾಗ್ತಾನೆ ಅಂದರೆ ಅವನಿಗಿದು ಒಂದು ಲೀಲೆ ಸ್ಮರಯಸಿ ಬಹುಲೀಲಂ ಸಾವಿರ ಕೋಟಿ ಭಕ್ತರಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಸಾಯ್ತಾ ಮಲಗಿದ್ದಾರೆ ಎನ್ನುವುದನ್ನು ನೆನಪಿಟ್ಟು ನಮ್ಮ ದಯಾದೇವಿ ಮಾಧವಂ ಸಾವಧಾನ ನಿಧಾನವಾಗಿ ಸಾವಧಾನವಾಗಿ ದೇವ್ರಿಗೂ ನೆನಪು ಬರೋದು ಕಷ್ಟ ಹಂಗೆ ಬಡ್ತಿರ್ಕಾನೆ ಯಾವತ್ತ ಹೆಂಗೆ ಬಡ್ತಿರ್ಕ ಅಂದ ಊರ್ಲೆ ಬಡ್ತಾರೆ ಎಂದ ಊರು ಸ್ವಾಮಿ ಅಂದ ಊರು ಅಂದ ಊರ್ಲೆ ಹೆಂಗೆ ಚೆಕ್ ಮಾಡ್ತಾನೆ ಎಲ್ಲ ಡೀಟೇಲ್ ಇಟ್ಟಿರ್ತಾಳೆ ದಯಾದೇವಿ ಅಂಥವನನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು ಎಂಬುದಾಗಿ ಮಾಧವಂ ಸಾವಧಾನ ಮಾಧವಂ ಅವನು ಲಕ್ಷ್ಮೀಪತಿಯಾದ ಪ್ರಯುಕ್ತವಾಗಿ ಇವಳು ಹೇಳಿದ್ರೆ ಮಾತು ನಡೆಯುತ್ತೆ ಅದು ದುಷ್ಟೇಂದ್ರಿಯ ವಶಾಚಿತ್ತಂ ಗಣಾಂ ಯತ್ಕಲ್ಮಶೈರ್ವೃತಂ ತದಂತಕಾಲೇ ಸಂಶುದ್ಧಿಂ ಯಾತಿ ನಾರಾಯಣಾಲಯ ಸ್ಮೃತಿ ಗ್ರಂಥದಲ್ಲಿ ಬೇರೆ ರೀತಿ ಹೇಳಿದರು ಒಬ್ಬ ಮನುಷ್ಯ ದುಷ್ಟ ಇಂದ್ರಿಯಗಳಿಗೆ ವಶವಾಗಿದ್ದರು ಕೊನೆ ಗಳಿಗೆಯಲ್ಲಿ ಭಗವಂತನ ಒಂದು ದಿವ್ಯಕ್ಷೇತ್ರದಲ್ಲಿದ್ದು ಪ್ರಾಣ ಬಿಡುವವನಾದ ಪಕ್ಷದಲ್ಲಿ ಕೊನೆ ಗಳಿಗೆಯಲ್ಲಿ ಖಂಡಿತವಾಗಿ ಅವನಿಗೆ ನಾರಾಯಣ ಸ್ಮರಣೆ ಬರುತ್ತದೆ ತಿರುಪತಿಯಲ್ಲಿದ್ದವನಿಗೆ ದಿವ್ಯಕ್ಷೇತ್ರದಲ್ಲಿದ್ದವನಿಗೆ ಭಗವಂತನ ಸ್ಮರಣೆ ಇಲ್ಲದೆ ಸಾಯುವಂತಹ ದೌರ್ಭಾಗ್ಯ ಬರುವುದಿಲ್ಲ ಯಾರೋ ಬರ್ತಾರೆ ನಾರಾಯಣ ಅಂತ ನಿಮ್ಮ ಕಿವಿಲಿ ಬೀಳುತ್ತೆ ನೀವು ಹೇಳಿದ್ರೆ ಏನಾಯಿತು ಕೂಲಿ ಕೊಟ್ಟಿದ್ರ ನೀವು ಮೇಲ್ಕೋಟೆ ಅಂಥ ಕ್ಷೇತ್ರದಲ್ಲಿ ಯಾರೋ ಬರ್ತಾರೆ ಕೋಲು ಬರ್ತಾರೆ ಗಟ್ಟಿಯಾಗಿ ಊರು ಕೇಳಿಸೋ ಹಾಗೆ ನಾ ಒಂದು ನಾಯಿ ಬೊಗಳಿದ್ರು ಹತ್ತು ಬೀದಿ ಕೇಳಿಸುತ್ತೆ ಶಾಂತವಾದ ಊರು ಮೇಲ್ಕೋಟೆ ಅಂತ ಊರು ಸಿಗುತ್ತೆ ನಿಮಗೆ ತಿರುಪತಿಲಾದರೂ ಕಮರ್ಷಿಯಲ್ಲು ಅಲ್ಲಿ ಏನು ಕಮರ್ಷಿಯಲ್ ಇಲ್ಲ ಒದ್ದು ಕಳಿಸ್ಬಿಡ್ತಾರೆ ಆಚೆಗೆ ಅದು ಯಾರೋ ಬರ್ತಾರೆ ನೀವು ಜಗಲಿ ಮೇಲೆ ಮೇಲೆ ಇರ್ತೀರಿ ಶ್ವಾಸ ತಿರುತ್ತೆ ಅಕ್ಕಪಕ್ಕದವ್ರು ಯಾರು ಹತ್ತದಲ್ಲಿಲ್ಲ ಯಾರೋ ಬೀಜಲೋ ನಾರಾಯಣ ಅಂದರು ನಿಮ್ಮ ಕಿವಿಯಲ್ಲಿ ಬಿತ್ತು ಅದು ಭಗವಂತ ಮಾಡು ಒಟ್ಟರಿಕು ಯಾರ ಬಾಯಲ್ಲೋ ಹೇಳಿಸ್ತಾನೆ ಸ್ಮೃತಿಗೆ ಬರುವಂತೆ ಮಾಡ್ತಾನೆ ಆದ್ದರಿಂದಲೇ ಆಳ್ವಾರುಗಳು ಉನ್ ಕಡತ್ತಲೈ ಇರಂದ ಬಾಳುಂ ಶೋಂಬರೈ ಹತ್ತೆ ಪೋಲುಂ ಶೋಳ್ ಪುನಲ್ಲರಂಗತ್ತಾನೆ ಒಬ್ಬ ಚತುರ್ವೇದವನ್ನು ಓದಿದ್ದಾನೆ ಶ್ರೇಷ್ಠ ಬ್ರಾಹ್ಮಣೋತ್ತಮನಾಗಿದ್ದಾನೆ ಅಷ್ಟಿದ್ದರೂ ಭಕ್ತರನ್ನ ದೂಷಣೆ ಮಾಡುವ ದುರ್ಗುಣವಿದ್ದರೆ ಅವನಿಗಿಂತಲೂ ಏನೂ ಗೊತ್ತಿಲ್ಲದೆ ಇದ್ದವನು ಹರಕು ಪಂಚೆ ಹರಕು ಬಟ್ಟೆ ಉಟ್ಕೊಂಡವನು ಉನ್ ಕಡೆತ್ತಲೈ ಇರಂದವಾಯಂ ಶೋಂಬರೈ ಅವನು ಭಕ್ತ ಆದ್ರೆ ಶೋಂಬೇರಿ ಸೋಂಬೇರಿ ಅಂತಾರೆ ಯಾಕೆ ದೇವಸ್ಥಾನ ಬಾಗಿಲು ಬಿಟ್ಟು ಹತ್ಲಾಗ ಇತ್ಲಾಗ ಬರೋದಿಲ್ಲ ಅವನು ಕಡತ್ತಲೈ ಇರಂದವಾಯ ಉದಾಹರಣೆ ಕೊಡ್ತಾರಲ್ಲಿ ಅಣ್ಣಂಗದಾಚಾರ್ಯ ಸ್ವಾಮಿಗಳು ಹೇಳೋರು ಗಂಡ ಕೈ ಬಿಟ್ಟು ಹೆಂಡತಿಯನ್ನು ಹೋಗು ನಾ ಬೇರೆಯವ್ರನ್ನ ಇಟ್ಕೊಂಡಿನಿ ಒದ್ದು ಕಳಿಸಿದ್ರು ಕೂಡ ಹೆಂಡತಿ ಕರ್ತವ್ಯ ಗಂಡನ ಮನೆ ಬಾಗಲಲ್ಲೇ ಇರಬೇಕು ಅವನು ಬಾಗಿಲು ತೆಗೆದು ಇದು ಒಂದು ಪ್ರಾಣಿ ಮೊದಲು ಕೈ ಹಿಡಿದಿದ್ದು ಅಂತ ಒಂದು ತನ್ನ ಕೊಟ್ಟರೆ ತಿನ್ನಬೇಕು ನೀನು ಇಲ್ಲಿ ಬೇಡ ಪಕ್ಕದ ಮನೆಯವನಿದ್ದಾನೆ ಅಕ್ಕದ ಮನೆಯವನಿದ್ದಾನೆ ವ್ಯಭಿಚಾರ ಮಾಡುವುದಲ್ಲ ಕಡತ್ತಲೈ ಇರಂದು ವಾಳುಂ ಸೋಂಬರೈ ಒತ್ತಿ ಪೋಲುಂ ನನ್ನ ಮತ್ತಿ ಮಹಳ್ ಒಂದು ಮರಿಯೇನ್ ಪೆರಿಯಾಳ್ವಾರರು ಪ್ರಭು ನನಗಿದು ಒಳ್ಳೆಯದು ಕೆಟ್ಟದ್ದು ಏನೂ ಗೊತ್ತಿಲ್ಲ ನಾ ರಣವೆನ್ನಂ ಇತ್ತನೆಯಲ್ಲಾಲ್ ನನ್ನ ಮೆತ್ತಿ ಮಹಳ್ ಒಂದು ಮರಿಯೇನ್ ನಾಲ್ಕು ಅಕ್ಷರದ ಒಂದು ಮಂತ್ರ ಗೊತ್ತು ಅದಕ್ಕೆ ಹಿಂದೆ ಪ್ರಣವ ಹಾಕ್ತಾರೆ ಅಂತ ಅದು ನನಗೆ ಗೊತ್ತಿಲ್ಲ ಓಂಕಾರವನ್ನು ಹೇಳ್ತಾರೆ ನಾರಾಯಣಾಯ ಚತುರ್ಥಿ ವಿಭಕ್ತಿ ಹೇಳ್ತಾರೆ ನಾ ವ್ಯಾಕರಣ ಬಲ್ಲವನಲ್ಲ ನನ್ನತ್ತಿ ಮಗಳು ಒಂದು ಮರಿಯೇನ್ ನಾರಣವೆನ್ನಂ ಇತ್ತನೆಯಲ್ಲಾಲ್ ಪುನ್ಮಯಾಲ್ ಉನ್ನೈ ಪುಳ್ಳುವಂ ಪೇಶಿ ಪೊಳ್ವ ನನ್ನ ಕಂಡ ತಿರುಮಹಲೆ ಸುಳ್ಳು ಪಳ್ಳು ಹೇಳಿ ನಿನ್ನನ್ನು ಹೊಗಳಬೇಕು ನನಗದು ಗೊತ್ತಿಲ್ಲ ಕಾವ್ಯ ಗೊತ್ತಿಲ್ಲ ಕಾವ್ಯ ಬರೆಯೋ ಶಕ್ತಿ ಇರೋರು ಯಾರ ಮೇಲೆ ಬೇಕಾದರೂ ಕಾವ್ಯ ಬರೀತಾರೆ ಅಲಂಕಾರ ಸಿದ್ಧವಾಗಿರುತ್ತೆ ಅಲಂಕಾರಗಳನ್ನಿಟ್ಕೊಂಡು ಅಯೋಗ್ಯರನ್ನು ಸ್ತೋತ್ರ ಮಾಡಿ ಕಾವ್ಯ ಬರೆದು ಪ್ರೆಸಿಡೆಂಟ್ಸ್ ಅವಾರ್ಡ್ ತಗೊಂಡವ್ರನ್ನ ನಾನು ನೋಡಿದ್ದೇನೆ ಬಾಯಲ್ಲಿ ಹೇಳಬಾರದು ಯಾರನ್ನು ಹಿಡಿದರೆ ಯಾರ ಮೇಲೆ ಸ್ತೋತ್ರ ಮಾಡಲಾರದೆ ಹುಬ್ಬಳ್ಳಿಲಿದ್ದಾರೆ ಅವರು ಮೂರು ಸಲ ಬಂತು ಪ್ರೆಸಿಡೆಂಟ್ಸ್ ಅವಾರ್ಡು ಅವರೆಲ್ಲ ಉಳಿದವರು ಅವ್ರಿಗೆ ಶಿವಮಾರಿ ಹಾಕಿದ್ವಿ ಪ್ರೆಸಿಡೆಂಟ್ಸ್ ಅವಾರ್ಡ್ ಇಂಥ ಅವ್ರ ಮೇಲೆ ಬರೆದು ಮಾಡೋಕ್ಕಿಂತ ಸಾಯೋದ್ವಾಸಿ ಆಗಿತ್ತು ನಿಮಗೆ ಅಂತ ಕಾವ್ಯ ಚೆನ್ನಾಗಿದೆ ಯಾರ ಮೇಲೆ ಬರೆದಿದ್ದಾರೆ ಅವರೇ ಚೆನ್ನಾಗಿಲ್ಲ ಆಳ್ವಾರು ಹೇಳ್ತಾರೆ ಪುನ್ಮಯಾಲುನ್ನೈ ಪುಳ್ಳು ವಂಪೇಶಿ ನಿನ್ನನ್ನು ಸುಳ್ಳನ್ನಾಗಿ ಒಳಗೆ ಹೃದಯದಲ್ಲಿ ಭಾವ ಇಲ್ಲದೆ ರಸವಿಲ್ಲದೆ ನಿನ್ನನ್ನು ಹೊಗಳಿ ಪುಹ್ವಾನಂದ ಕಂಡಾಯ್ ತಿರುಮಾಲೆ ಲಕ್ಷ್ಮೀಪತಿಯೇ ಉನ್ನು ಉನ್ನೈ ಒಂದು ಮರಿಯೇನ್ ನೀನು ಹೇಗಿದ್ದೀಯೋ ಯಥಾವತ್ತಾಗಿ ನಿನ್ನ ಸ್ವರೂಪ ನನಗೆ ಗೊತ್ತಿಲ್ಲ ಶಾಸ್ತ್ರ ಹೇಳುತ್ತೆ ಭಗವಾನ್ ತಿಂಥವನು ಅಂಥವನು ಎಂಬುದಾಗಿ ನನಗೇನು ಗೊತ್ತಿಲ್ಲ போட்டுண்டு அவனுக்கு என்னடா தெரியும் கேளுதா பகவந்தா ஆழ்வீர் உமக்கு என்ன தெரியும் ಗುರುಮುಖಮನದೀತ್ಯ ಪ್ರಾವೇದಾರಶೇಷಾನ್ ಈ ಪೆರಿಯಾಳ್ವಾರರ ವೈಭವ ಅವರು ಮುಕುಂದಾಚಾರ್ಯರ ವಂಶದಲ್ಲಿ ಬಂದವರಂತೆ ಏಳು ತಲೆಮಾರು ಪರಮ ವೈಷ್ಣವರು ಶ್ರೀವಿಲ್ಲಿಪುತ್ತೂರಲ್ಲಿದ್ದವರು ಭಗವಂತನಿಗೆ ಪರಂಪರೆಯಿಂದ ಪುಷ್ಪ ಕೈಂಕರ್ಯ ಮಾಡುತ್ತಿದ್ದ ಮಹಾಭಕ್ತರು ನಾನಾ ಬಗೆಯ ಮಾಲೆಗಳನ್ನು ಕೊಟ್ಟಷ್ಟು ಪುಷ್ಪಗಳಲ್ಲಿ ಬಣ್ಣ ಬಣ್ಣಗಳಲ್ಲಿ ಸ್ವಾಮಿಗೆ ಅಲಂಕಾರ ಮಾಡಿ ವಟಪತ್ರಶಾಹಿಗೆ ಸಮರ್ಪಿಸ್ತಾ ಇದ್ದರು ಅವರಿಗೆ ಭಗವಂತ ಸ್ವಪ್ನದಲ್ಲಿ ಹೇಳಿಬಿಟ್ಟ ಇವತ್ತು ನೀವು ಮಧುರೈ ನಗರಕ್ಕೆ ಹೋಗಬೇಕು ಅಲ್ಲಿ ಪಾಂಡ್ಯ ಪಾಂಡ್ಯರಾಜ ಪರತತ್ವ ನಿರ್ಣಯವನ್ನು ಮಾಡ್ತಾ ಇದ್ದಾನೆ ನಾನೇ ಪರತತ್ವ ಶ್ರೀಮನ್ನಾರಾಯಣ ಅಂತ ಸ್ಥಾಪನೆ ಮಾಡಬೇಕು ಆಳ್ವಾರು ಹೇಳಿದರು ನಾನು ಶಾಸ್ತ್ರಗಳನ್ನು ಓದಿದವನ್ನೆಲ್ಲ ಏನೋ ಹೃದಯದಲ್ಲಿ ಐ ಹ್ಯಾವ್ ಸಮ್ ಇಂಟ್ಯೂಷನ್ಸ್ ಭಕ್ತಿ ಇರ್ಬೋದು ಇನ್ನೊಬ್ಬರನ್ನ ಜೊತೆಯಲ್ಲಿ ವಾದ ಮಾಡಿ ಅವರನ್ನೇ ಗೆದ್ದು ಪಾಂಡಿತ್ಯದಿಂದ ನೀ ಹೇಳಿ ತಪ್ಪು ಅಂತ ಸ್ಥಾಪನೆ ಮಾಡುವ ಯೋಗ್ಯತೆ ನನಗಿಲ್ಲ ಉಮಕ್ಕೆಲ್ಲ ವರುಂ ಹೋಮ್ ಎಲ್ಲ ಬರುತ್ತೆ ಹೋಗು ಅಂದ್ಬಿಟ್ಟ ಭಗವಂತ ಗುರುಮುಖಮನಧೀತಿ ಗುರುಮುಖದಲ್ಲಿ ಕೇಳಿದೆ ಪ್ರಾಹ ವೇದಾನ ಶೇಷಾನ್ ನರಪತಿ ಪರಿಕ್ಲಿಪ್ತಂ ಶುಲ್ಕ ಮಾದಾತು ಕಾಮಹ ಅಲ್ಲಿ ಹೋದರು ಸ್ಥಾಪನೆ ಮಾಡಿದರು ಆ ಮುಡುಪಿಯ ಮೇಲೆ ಸತ್ಯಕಾಲ ಅದು ದೊಡ್ಡ ನಿಧಿ ಇಟ್ಟಿದ್ದರು ಸತ್ಯವನ್ನು ಹೇಳಿದವ್ರ ಕೈಗೆ ಬರಬೇಕು ಅದು ನಿಧಿ ಇವ್ರ ಕೈಗೆ ಬಂದ್ಬಿಡ್ತು ಮಹಾರಾಜ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದ ಅವರಿಗೆ ಪಲ್ಲಾಂಡು ಕೂರುವನೇ ಅವರಿಗೆ ಭಗವಂತನಿಗೆ ದರ್ಶನ ಕೊಟ್ಟವನಿಗೆ ಸ್ವಾಮಿ ನೀ ಚೆನ್ನಾಗಿರಬೇಕು ಸ್ವಾಮಿ ನೀ ಚೆನ್ನಾಗಿರಬೇಕು ಸ್ವಾಮಿ ನೀ ಚೆನ್ನಾಗಿರಬೇಕು ಯಶೋಧಾಭಾವದಲ್ಲಿ ಮಂಗಳಾರತಿಯನ್ನು ಮಂಗಳವನ್ನು ಪಾಡ್ತಾರೆ ದೊಡ್ಡ ಆಳ್ವಾರರು ಅವರ ಸಾಕು ಮಗಳು ಗೋದಾದೇವಿ ಅವರು ಹೇಳ್ತಾರೆ ನನಗೆ ಗೊತ್ತಿರೋದಿಷ್ಟೇ ಸ್ವಾಮಿ ಏನು ವೇದ ಶಾಸ್ತ್ರಾಭ್ಯಾಸವಿಲ್ಲ உன்னுமாறன் உன்னை ಮರಿಯೇನ್ ಓ ವಾದೆ ನಮೋ ನಾರಣಾವೆನ್ವನ್ ಇದೊಂದೇ ಗೊತ್ತು ನನಗೆ ಓವಾದೆ ಓಯಾದೆ ಬೇಜಾರಿಲ್ಲದೆ ಸೋಮಾರಿತನವಿಲ್ಲದೆ ಕೂತಾಗ ನಿಂತಾಗ ನಮೋ ನಾರಣ ಬೆನ್ಬನ್ ನಮೋ ನಾರಣ ಬೆನ್ಬನ್ ನಮೋ ನಾರಣ ಬೆನ್ಬನ್ ನನಗೆ ಇಷ್ಟೇ ಗೊತ್ತು ಒನ್ಮಯ ಅವಧಿ ನನಗೇನಾದರೂ ಕಿಂಚ ಶಕ್ತಿ ಇದ್ದ ಪಕ್ಷದಲ್ಲಿ ಯೋಗ್ಯತೆ ಇದ್ದ ಪಕ್ಷದಲ್ಲಿ ಉನ್ ಕೋಯಿಲಿಲ್ ವಾಯಂ ವೈಟ್ ನನ್ಮೈ ಕಂಡಾಯ್ ನಿನ್ನ ದೇವಸ್ಥಾನದ ಬಾಗಿಲಲ್ಲಿ ನಿಂತವನು ಅನ್ನೋದು ಒಂದೇ ನನ್ನ ಯೋಗ್ಯತೆ my only qualification is I have been standing at your door spite of your mercilessness ನೀ ಕೃಪೆ ತೋರಿಸ್ತಾ ಇದ್ರು ನಿನ್ನ ಬಾಗಿಲಲ್ಲಿ ನಿಂತಿದ್ದೇನೆ ಅಂತ ಹೇಳಿದರು ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ ಯತ್ಕಿಂಚಿದಪಿ ಕುರ್ವಾಣ ವಿಷ್ಣೋರಾಯತನೇ ವಸೇತಿ ನ ಕಿಂಚಿದಪಿ ಕುರ್ವಾಣ ವಿಷ್ಣೋರಾಯತನೇ ವಸೇತಿ ಏನಾದರೂ ಮಾಡ್ಕೊಂಡು ದೇವ್ರ ಬಾಗಿಲಲ್ಲಿರಿ ಏನು ಮಾಡದೇ ಇದ್ರೂ ದೇವ್ರ ಬಾಗಿಲಲ್ಲಿರಿ ಬಾವಿ ನೀರು ಸೇದಿ ದೇವಸ್ಥಾನ ಶುದ್ಧಿ ಮಾಡಿ ಬಂದು ಭಕ್ತರ ಪಾದಕೆಗಳನ್ನು ತೊಳೆದು ತೊಳೆದು ಪಕ್ಕದಲ್ಲಿ ಇಟ್ಕೊಳ್ಳಿ ಒಳಗೆ ಹೋದವರು ಬಂದವರು ನೋಡಿ ಯಾರೋ ಕೂತಿದ್ದಾರೆ ಪಾಪ ಬೆಳಗ್ಗೆ ಸಂಜೆ ತನಕ ಅಂತ ಅವ್ರದ್ದು ಅವರು ತಂದು ಪ್ರಸಾದ ನಿಮಗೆ ಕೊಡ್ಬೋದು ಮೊನ್ನೆ ಯಾರೋ ಅವ್ರಿಗೆ ಸಿಕ್ಕಿದ ಪ್ರಸಾದ ನನಗೆ ಬರಲಿಲ್ವಲ್ಲ ಅಂತ ನನಗೆ ಕೊಟ್ಟುಬಿಟ್ರು ಎಷ್ಟೋ ಕಡೆ ಭಕ್ತರು ಹಾಗೆ ಮಾಡ್ತಾರೆ ತಾವು ತಗೊಂಡೋಗೋ ಪ್ರಸಾದವನ್ನು ಇನ್ನೊಬ್ಬರು ಕೊಟ್ಟು ಬಿಡ್ತಾರೆ ಏನು ದೊಡ್ಡದಲ್ಲ ದೇವರು ಹುಲ್ಲು ಮೇಯಿಸೋದಿಲ್ಲ ನಡೆಯುತ್ತೆ ಹೊಟ್ಟೆಪಾಡಿಗೆ ಪಾಪವನ್ನೇ ಮಾಡಬೇಕು ಅಂತಿಲ್ಲ ಮನುಷ್ಯ ಆದ್ದರಿಂದ ಅವನು ಬಾಗಿಲಲ್ಲೇ ಇರಬೇಕು ಅದನ್ನು ಕಾಯ್ಕೋತಾ ಇರಬೇಕು ಪತ್ನಿಯಾದವಳು ಪರಿತ್ಯಕ್ತೆಯಾಗಿದ್ದರೂ ಕೂಡ ಗಂಡನ ಮನೆಯನ್ನು ಬಿಡಬಾರದು ಅನ್ನೋ ನಿಯಮದಂತೆ ಮುಂದಿನ ಶ್ಲೋಕ ದಿಶಿ ದಿಶಿ ಗತಿವಿದ್ಭಿ ಕೈರ್ನೀಯಮಾನ ಸ್ಥಿರ ಸ್ಥಿರತರ ಮನುಕಂಪೆ ಸ್ಥಾನ ಲಗ್ನ ಗುಣೈಸ್ತಂ ಪರಿಹತ ವೃಷಶೈಲಂ ಪಾರಮಾರೋಪಯಂತಿ ಭವಜಲಧಿ ಕಥಾನಾಂ ಪೋತಪಾತ್ರಿ ಭವಿತ್ರಿ ದಿಶಿ ದಶಿ ಗತಿವಿದ್ಧಿ ದೇಶಕೈರ್ನೀಯಮಾನ ಒಂದು ಮಗು ದಾರಿ ತಪ್ಪಿಸ್ಕೊಂಡ್ಬಿಡ್ತು ಜೀವನದಲ್ಲಿ ಅಂತ ಇಟ್ಕೊಳ್ಳಿ ವೆಂಕಟಾದ್ರಿ ಪರ್ವತಕ್ಕೆ ಬಂತು ಒಂದು ಮಗು ತಂದೆ ತಾಯಿ ಮಧು ಮಿತ್ರರ ಸಮೇತ ಅಷ್ಟು ದೊಡ್ಡ ಕೂಟ ಗುಂಪಿನಲ್ಲಿ ಮಗು ತಂದೆ ತಾಯಿಯಿಂದ ಬೇರ್ಪಡೆಯಾಗಿ ಹೋಯಿತು ಅಳ್ತಾ ಇದೆ ದೇವಸ್ಥಾನ ಒಂದು ಗೊತ್ತು ಆ ಜಾಗ ಬಿಟ್ಟು ಅಲ್ಲಿ ಹೋಗ್ತಾ ಇಲ್ಲ ಯಾರೋ ಬಂದರೂ ನೋಡಿದ್ರು ಈ ಮಗು ತೆಲುಗು ಮಾತಾಡ್ತಾ ಇದೆ ಕನ್ನಡ ಮಾತಾಡ್ತಾ ಇದೆ ಆ ಚೌಟ್ರಿಲಿರಬೇಕು ಇಲ್ಲಿಳ್ಕೊಂಡಿರಬೇಕು ಯಾರೂ ಇಲ್ಲ ಅಳುಬೇಡ ಮಗು ಸುಮ್ರರಮ್ಮ ಹೆಣ್ಮಗು ದೇವರಿದ್ದಾನೆ ಅವನೇ ತಂದೆ ಅವನೇ ತಾಯಿ ಒಂದು ವೇಳೆ ತಂದೆ ತಾಯಿಂದರು ಪರ್ಮನೆಂಟ್ ಆಗಿ ಕೈ ಬಿಟ್ಟು ನಮ್ಮ ಮಗು ಎಲ್ಲೋ ಹೋಯ್ತು ಹೋದ್ರೆ ಹೋಗಲಿ ಪೀಡೆ ಅಂತ ಊರಿಗೆ ಹೋದರೂ ಕೂಡ ದಾರಿ ತೋರಿಸುವ ಸದ್ಗುರುಗಳು ಇರುವಂತೆ ದಾರಿ ಗೊತ್ತಿರೋರಿರುವಂತೆ ದಿಶಿ ದಿಶಿ ಗತಿವಿದ್ಭಿಹಿ ಗತಿ ತಿಳಿದವರು ಗುರುಗಳು ಯಾವ ಗತಿ ಸ್ವರ್ಗಗತಿ ನರಕಗತಿ ಯಮಲೋಕಗತಿ ಸಂಸಾರಗತಿ ಯಾವುದು ಬೇಕು ನಿಮಗೆ ನಾಲ್ಕು ಗತಿಯಲ್ಲಿ ಏನೋ ಪ್ರಶ್ನೆ ಕೇಳಿಬಿಟ್ಟೇನು ಯಾವ ಗತಿ ಬೇಕು ನಿಮಗೆ ಸದ್ಗತಿ ಅಂದ್ರೇನು ಅರ್ಚಿರಾದಿ ಗತಿ ಬೆಳಕಿನ ಗತಿ ಮೋಕ್ಷಕ್ಕೆ ಹೋಗುವ ದಾರಿ ಆ ಮೋಕ್ಷ ಅಂತ ಒಂದು ಇದೆಯಲ್ಲಪ್ಪ ಅಲ್ಲಿ ಹೋಗೋ ದಾರಿ ಯಾವುದು ಕೃಷ್ಣನ ಬಾಗಿಲಲ್ಲಿ ನಿಂತ್ಕೊಂಡು ಕೇಳಿ ಬರೋರು ಹೋಗೋರು ಎಷ್ಟು ಜನ ಹೇಳ್ತಾರೆ ನೋಡಿ ಅದು ದೇವಸ್ಥಾನಕ್ಕೆ ಬರೋಕೆ ಎಷ್ಟೋ ಜನ ಮಿಸ್ಲೀಡ್ ಮಾಡ್ತಾರೆ ಡಿಕ್ಷಾದವ್ರನ್ನ ಕೇಳಿ ಅಯ್ಯ ಜಯನಗರಕ್ಕೆ ಹೋಗಿ ಬರ್ಬೇಕು ಸ್ವಾಮಿ ಇಲ್ಲಿ ಎಲ್ಲಿದೆ ಕೃಷ್ಣನ ಗುಡಿ ಎಂಟನೇ ಕ್ರಾಸಲ್ಲಿ ಕೇಳಿ ಹನ್ನೊಂದನೇ ಕ್ರಾಸ್ ಜಯನಗರಕ್ಕೆ ಬರಬೇಕು ಅಂತ ಇವರು ದಿಶಿ ಗತಿ ಗೊತ್ತು ತಮ್ಮ ಗತಿ ಗೊತ್ತು ದುಡ್ಡಿನ ಗತಿ ಗೊತ್ತು ನಿಜವಾದ ಗುರುಗಳಂದ್ರೆ ಯಾರು ದಿಶಿ ದಿಶಿ ಗತಿ ಲೋಕ ಹಾಳಾಗಿಲ್ಲ ಧರ್ಮವೆಂಬುದು ಇದೆ ಬೆಳಗ್ಗೆ ಒಂದು ಕಡೆ ಲೆಕ್ಚರ್ನಲ್ಲಿ ಹೇಳಿದೆ ಇವತ್ತೀಗ ಮತ್ತೆ ಅದೇ ಹೇಳ್ತೇನೆ ದಯವಿಟ್ಟು ಧರ್ಮದಲ್ಲಿ ವಿಶ್ವಾಸವನ್ನಿಟ್ಟುಕೊಳ್ಳಿ ಇಂಥ ಕ್ರೂರವಾದ ಕಲಿಗಾಲದಲ್ಲಿಯೂ ಧರ್ಮ ಆಚರಣೆ ಮಾಡೋರಿದ್ದಾರೆ ಪಾಠ ಹೇಳೋರಿದ್ದಾರೆ ಒಬ್ಬರಿಗೆ ಪಾಠ ಹೇಳೋರಿದ್ದಾರೆ ಮಂತ್ರೋಪದೇಶ ಮಾಡೋರಿದ್ದಾರೆ ನಿಮ್ಮ ಸಲುವಾಗಿ ಜಪವನ್ನು ಮಾಡೋರಿರ್ತಾರೆ ದಿಕ್ಕು ದಿಕ್ಕುಗಳಿರ್ತಾರೆ ದಿಶಿ ದಿಶಿ ಗತಿವಿಧಿ ದೇಶಿಕೈರ್ನೀಯಮಾನ ಸ್ಥಿರತರಮನುಕಂಪೆ ಸ್ಥ್ಯಾನಲಗ್ನ ಗುಣೈಸ್ತ್ವಂ ಸ್ಥಿರತರಮನುಕಂಪೆ ಲಕ್ಷ್ಮೀದೇವಿ ಚಂಚಲೆ ಅವಳು ಸ್ಥಿರವಾಗಿಲ್ಲ ಭೂದೇವಿ ಅವಳು ಬರೀ ಸ್ಥಿರವಾಗಿದ್ದಾಳೆ ಓಡಾಡೋಕೆ ಬರೋದಿಲ್ಲ ನೀಳಾದೇವಿ ಚಂಡು ಗಿಂಡು ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ನಮ್ಗೆ ಅಷ್ಟು ಉಪಯೋಗ ಬರೋದಿಲ್ಲ ತಿರುಪಾವೆ ಮಾತ್ರ ಉಪಯೋಗ ಬರ್ತಾಳೆ ನೀಳಾದೇವಿ ಗೋದಾದೇವಿ ಬೈತಾ ಇದ್ದೀರಲ್ಲ ಹೌದು ಇವತ್ತು ತಿರುಪಾವೆ ಪ್ರಸಂಗ ಇಲ್ಲ ಅದಕ್ಕೆ ಬಯೋದೆ ತಿರುಪ ಬಂದಾಗ ಕೊಂಡಾಡುವುದೇ ನಮ್ಮ ಸ್ವಭಾವ ಮತ್ತೆ ಮತ್ತೆ ಯಾರನ್ನ ಕೊಂಡಾಡ್ತೀರಿ ಸ್ಥಿರತರ ಮನುಕಂಪೆ ಈ ದಯಾದೇವಿ ಇದ್ದಾಳೆ ಹೊಳ್ತಾ ಇದೆ ಮಗು ದಿಕ್ಕಿಲ್ಲ ಯಾರು ಆಚಾರ್ಯರು ಇದಾರೆ ನಿಜ ಅವರಿಗೆ ಬುದ್ಧಿಯಲ್ಲಿ ಹೋಗು ದಯಾದೇವಿ ಸ್ಥಾನಲಗ್ನ ಗುಣೈಸ್ತ್ವಂ ಸ್ಥಾನಲಗ್ನ ಈ ಮಗುವನ್ನು ಭದ್ರವಾಗಿ ಹಿಡ್ಕೊಳ್ತಾಳೆ ಬಿಡುವುದಿಲ್ಲ ದಯಾದೇವಿ ಹಿಡಿದರೆ ಆ ಮಗು ಎಂದೂ ವಂಚಿತವಾಗೋದಿಲ್ಲ ಹಿಡ್ಕೊಂಡು ಏನ್ ಮಾಡ್ತಾಳೆ ಪರಿಕೃತ ವಿಷಶೈಲಂ ಪಾರಮಾರೋಪಯಂತಿ ಹೆಗಲ ಮೇಲೆ ಕೂರಿಸ್ಕೊಳ್ತಾಳೆ ಮಗು ನಡೆಯೋಕ್ಕಾಗ್ತಾ ಇಲ್ಲ ಮಗು ಒಳಬೇಡ ಅಪ್ಪನ ತೋರಿಸ್ತೇನೆ ಅಪ್ಪನ ಕಡೆ ಕರ್ಕೊಂಡು ಹೋಗ್ತೇನೆ ಅಂತ ಪರಿಗತ ವೃಷಶೈಲಂ ಬೆಟ್ಟದ ಸೊಬಗನ್ನೆಲ್ಲ ತೋರಿಸಿ ಹಿಂಗ ಪಾತ್ಯ ಇಂದು ಗೋಪುರಂ ಪಾತ್ಯಾ ಇಂದು ಪಡಿಗಟ್ಟು ಪಾತ್ಯ ಇಂದು ತೀರ್ಥಂ ಪಾತ್ಯಾ ಇಂದು ಚತುರಂ ಪಾತ್ಯಾ ಇಂಗ ಭಕ್ತರಗಳು ಪಾಟನಾಳಯದ ಪಾತ್ಯ ಎಲ್ಲ ತೋರಿಸಿ ಮಾರೋಪಯಂತಿ ಸ್ವಾಮಿ ಪಾದದಲ್ಲಿ ಬಿಡ್ತಾಳೆ ಭವಜಲದಿ ಗತಾನಹಂ ಪೋತಪಾತ್ರಿ ಭವಿತ್ರಿ ಸಂಸಾರದಲ್ಲಿ ಮುಳುಗುವವರಿಗೆ ದೋಣಿ ಅಂತ ನಿಂತುಕೊಂಡು ದಾರಿಯಲ್ದೇ ಇದ್ದವರು ದಾರಿಯಾಗಿ ನಮ್ಮ ದಯಾದೇವಿ ಭವಜಲದಿ ಗತಾನಾಂ ದ್ವಂದ್ವಬಾತಾಹತಾನಾಂ ಸುತ ದುಹಿತ್ರಿ ಕಳತ್ರ ತ್ರಾಣ ವಿಷಮ ವಿಷಯತೋ ಯೇ ಮಜ್ಜತಾಂ ಅಪ್ಲವಾನಾಂ ಭವತು ಶರಣಮೇ ಕೋ ವಿಷ್ಣು ಪೋತೋ ನರಾಣಾಂ ಪೋತ ಅಂದ್ರೆ ದೋಣಿ ಆಳ್ವಾರರು ಅದನ್ನೇ ಹಾಡಿದರು ಈ ಸಂಸಾರವೆಂಬ ಸಮುದ್ರದಲ್ಲಿ ದಾಟಿಸುವ ದೋಣಿ ಬಹಳ ಕಷ್ಟ ಸಂಸಾರಕ್ಕೆ ಸಮುದ್ರಕ್ಕೆ ಹಡಗೇ ಬೇಕು ಸಣ್ಣ ದೋಣಿ ಆಗೋದಿಲ್ಲ ಆದರೆ ಭಗವಂತನೆಂಬ ದೋಣಿ ಎಲ್ಲಿ ಬೇಕಾದ್ರೆ ನಮ್ಮನ್ನು ದಾಟಿಸುತ್ತೆ ಅದು ತ್ರಾಣಿ ಸ್ವಾಮಿತ್ವ ಔಚಿತ್ಯಂ ರಹಸ್ಯ ತ್ರೈಸಾರದಲ್ಲಿ ಆಚಾರ್ಯರು ಹೇಳ್ತಾರೆ ದಯಾದೇವಿ ಇಲ್ಲದೆ ನಿಮಗೆ ಬೇರೆ ದಾರಿ ಇಲ್ಲ ಅದಕ್ಕೆ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಬೇಕಾಗಿದ್ರೆ ನೀನು ಸ್ವಾಮಿಯಾಗಿದ್ದರೆ ನಿನ್ನ ಕೈಲಾಗುತ್ತೆ ನೀನು ನೀನೇನು ವೆಂಕಟೇಶ್ವರ ಅಲ್ವಲ್ಲ ಏ ಬಿಡ್ರಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ತೇವೆ ನಮ್ಮ ತಾಯಿಗೆ ಸೋದರ ಮಾವ ಒಬ್ಬರು ಇದ್ರು ಐಶ್ವರ್ಯ ಇತ್ತು ಗುಂಡು ಗೂಳಿ ಹಾಕಿ ಬೆಳೆದ್ರು ಎರಡು ಹೆಂಡತಿ ಸತ್ತು ಹೋದರು ಮಕ್ಕಳು ಯಾರೂ ಹತ್ರ ಇರಲಿಲ್ಲ ಇದ್ದವ್ರನ್ನ ದೂರ ಓಡಿಸಿದ್ರು ತಾವೇ ಬೇಯಿಸಿ ತಿನ್ನೋರು ನಮ್ಮಲ್ಲಿ ಪ್ರೀತಿ ಇತ್ತು ನಮ್ಮ ತಾಯಿ ಕಂಡ ತಿರಸ್ಕಾರವಿತ್ತು ತುಂಬ ಬಡವ ಹತ್ತು ವರ್ಷಕ್ಕೆ ಮದುವೆ ಆಗಿ ಪಡಬಾರದ ಕಷ್ಟಗಳನ್ನು ಪಟ್ಟು ನಮ್ಮ ತಾಯಿ ಅಕಸ್ಮಾತ್ ಆ ಕಡೆ ಹೋದಾಗ ಅಮ್ಮಯ್ಯ ಅಂತ ಅವಳ ಹೆಸರು ನಮ್ಮ ತಾಯಿ ಹೆಸರು ದುರಹಂಕಾರದಿಂದ ಮಾತಾಡೋರು ನಮ್ಮ ತಾಯಿ ಒಂದು ಸಲ ತುಂಬ ಅಳ್ತಾ ಏನೋ ಮಾತನ್ನು ಹೇಳಿದ್ದು ಅವ್ರು ಹೇಳ್ತಾರೆ ಅನ್ನದಗಳು ಹಾಕಿದರೆ ಕಾಗೆ ಬರ್ತದೆ ಹೋಗೋದು ಎಷ್ಟು ದುರಹಂಕಾರ ನೋಡಿ ದುಡ್ಡು ಎರಚಿದ್ರೆ ಬೇಕಾದವರು ಬರ್ತಾರೆ ಏನು ನಿನ್ನಿಂದಾಗಬೇಕಾದ್ದು ನಮ್ಮ ತಾಯಿ ಕಣ್ಣು ಹೊಡೆಸ್ಕೊಳ್ತಾ ಹೇಳ್ತಿದ್ದಂತೆ ಕೊನೆಯ ತನಕ ನನಗೆ ಹೇಳೋಳು ಮಾಮ ಅನ್ನದಗಳು ಎರಚಿದ್ರೆ ಕಾಗೆ ಬರ್ತದೆ ಆದರೆ ರಾತ್ರಿ ಹೊತ್ತು ಕಾಗೆ ಬರೋದಿಲ್ಲ ಮಾಮ ಉಪನಿಷದ್ ವಾಕ್ಯ ನೋಡಿ ಇದು ನಮ್ಮ ತಾಯಿ ಹೇಳ್ತಿದ್ದ ಮಾತು ಎಲ್ಲ ರಾತ್ರಿ ಅಂತ ಒಂದು ಬರ್ತದೆ ಕಾಗೆನೂ ಬರೋದಿಲ್ಲ ದಾವಣಗೆರೆಯಲ್ಲಿ ಒಬ್ಬರಿದ್ದರು ವೈಷ್ಣವ ಸಹೆ ಸಭೆ ಮಾಡಬೇಕು ಕೂಡಿಸ್ಬೇಕು ಆಳ್ವಾರುಗಳಿದ್ದಾರೆ ಹಾಡಿ ತಿರ್ನಕ್ಷತ್ರ ಮಾಡಿ ನಾನೆಲ್ಲೋ ಧಾರವಾಡದಲ್ಲಿದ್ದವನು ಅಲ್ಲಿ ಗಂಟು ಹಾಕ್ಕೊಂಡು ಪದೇ ಪದೇ ಹೋಗಿ ಮಾಡಿ ಎಲ್ಲರನ್ನು ಎಬ್ಬಿಸಿ ಅವರು ಅದಕ್ಕೆ ಅವರೇ ಕೊಕ್ಕೆ ಹಾಕ್ತಿದ್ರು ನಮ್ಮ ಗೌಡ್ರ ಹಾಗೆ ಒಳ್ಳೆ ಕೆಲಸ ಮಾಡೋಕ್ಕೆಲ್ಲ ಒಂದು ವಿಘ್ನ ಎಲ್ಲರೆದುರಿಗೆ ಅವ್ರು ಹಗಲೆಲ್ಲ ಹೇಳ್ತಿದ್ದ ಮಾತು ಈ ಊರಲ್ಲಿ ಸತ್ರ ಒಬ್ಬರು ಬರೋದೆಲ್ಲ ಹೆಣ ಅದಕ್ಕೆ ಹಗಲೆಲ್ಲ ಹೇಳೋರು ಈ ಮಾತನ್ನು ಒಂದು ದಿವಸ ಒಬ್ಬರು ಹೇಳಿಬಿಟ್ರು ಸ್ವಾಮಿ ನಿಮ್ಗೆ ಅಷ್ಟು ಅನುಮಾನವಿದ್ರೆ ದಯವಿಟ್ಟು ಸತ್ತು ನೋಡಿ ನಾವು ತೆಗೆಯೋ ಇಲ್ವೋ ನೋಡಿ ಈ ಮಾತನ್ನು ಹೇಳಿಸ್ಕೋಬೋದು ಹೇಳಿ ಅವರು ಅಲ್ಲ ಅವ್ರು ಹೋದಾಗ ನಾಲ್ಕು ಜನವೂ ಬರಲಿಲ್ಲ ಎತ್ತೋದಕ್ಕೆ ಯಾರು ನೋಡಿ ಮಂಚುವಾಣಿಕೆ ಮರಣವೇ ಸಾಕ್ಷಿ ಅಂತ ಹೇಳ್ತಾ ಕಾದೆ ಒಬ್ರು ಸತ್ರೆ ಅನಾಥವಾಗಿ ಯಾರೋ ಬರ್ತಾರೆ ಮುಸಲ್ಮಾನರು ಬರ್ತಾರೆ ಲಿಂಗಾಯತರು ಬರ್ತಾರೆ ಮತ್ತೊಬ್ರು ಬರ್ತಾರೆ ನಮ್ಮ ಊರುಗಳಂತಾರೆ ಹೆಗಲು ಕೊಡಬೇಕು ಉತ್ತರ ಭಾರತದಲ್ಲಿ ಅನಾಥವಾಗಿ ಒಂದು ಹೆಣ ಹೋಗೋದಕ್ಕೆ ಬಿಡೋದಿಲ್ಲ ಮತ್ತು ಏನು ಮಂತ್ರ ಹೇಳ್ತಾರೆ ಗೊತ್ತೇನು ಕರುಣಾನಿಧಿಯವ್ರಿಗೆ ಗೊತ್ತಿಲ್ಲ ರಾಮನಾಮ ಸಚ್ ರಾಮನಾಮ ರಾಮ್ ರಾಮನಾಮ ಸಚ್ಚಾಯಿ ರಾಮನಾಮ್ ಎಲ್ಲರ ಬಾಯಲ್ಲಿ ಬರುತ್ತೆ ರಾಮನಾಮ ಸತ್ಯ ರಾಮನಾಮ ಸತ್ತವನಿಗೂ ರಾಮನಿಗೂ ಏನು ಸಂಬಂಧ ಯಾವನೋ ಹೆಣ ಹೊರತಾನೆ ನಾನು ಭಾಗ ಕೊಳ್ದಿದ್ರೆ ಹೆಗಲು ಕೊಡದಿದ್ರೆ ನನಗೆ ಪಾಪ ಬರುತ್ತೆ ಅನ್ನುವ ಪ್ರಜ್ಞೆ ಉತ್ತರ ಭಾರತದಲ್ಲಿದೆ ದಕ್ಷಿಣ ಭಾರತದಲ್ಲಿ ಮಡಿಯತಿಯಾಗಿ ಬಾಗಿಲು ಹಾಕೋತಾರೆ ಒಬ್ಬರು ಸತ್ರ ಅಯ್ಯೋ ಅಂತ ಹೇಳೋದು ಕಷ್ಟ ಅವ್ರ ಮನೆಗೆ ಹೋದ್ರೆ ಸೂತಕ ಬರುತ್ತೆ ಪಾತಕ ಬರುತ್ತೆ ಜನ್ಮಾರ ಬದಲಿ ಮಾಡಬೇಕು ಅವ್ರು ಅಂದು ಬಿಟ್ಟರೆ ನಮಗೆ ಶಾಪವಾಗುತ್ತೆ ಇಪ್ಪತ್ತೆಂಟು ಇನ್ಹಿಬಿಷನ್ಸ್ ಅತೀ ಮಡಿಯಲ್ಲಿ ಮಾನವತೆಯನ್ನು ಮರೆತು ಬಿಟ್ಟಿದ್ದೇವೆ ದಕ್ಷಿಣ ಭಾರತದಲ್ಲಿ ಅದನ್ನು ದಯಾದೇವಿ ದೋಣಿ ಅಂತ ನಮ್ಮನ್ನು ಕಾಪಾಡ್ತಾಳೆ ಅಹಂಕಾರವಿರುವಾಗ ನಾನು ಸ್ವಾಮಿ ಯಕ್ಷೆ ದಾಸ್ಯಾಮಿ ಮೋದಿಷೆ ಇತ್ಯಜ್ಞಾನ ವಿಮೋಹಿತ ಅನೇಕ ಜನ್ಮ ವಿಭ್ರಾಂತ ಮೋಹಜಾಲ ಸಮಾವೃತ ಹೃತಜ್ಞಾನ ಗೀತೆಯಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ಆಸುರಿ ಯೋಗ ಅಂದ ಭಗವಂತ ಶರೀರದಲ್ಲಿ ಐಶ್ವರ್ಯ ಇರುವಾಗ ಒಡೆತನ ಇರುವಾಗ ಯೌವನ ಇರುವಾಗ ದುರಹಂಕಾರದಿಂದ ನುಡಿಯೋದು ದೊಡ್ಡದಲ್ಲ ಇದನ್ನೆಲ್ಲ ಕುಂತಿದೇವಿ ಶ್ರೀಮದ್ ಭಾಗವತದಲ್ಲಿ ಅನ್ನಮದ ಅಷ್ಟಮದ ಅಖಿಲ ವೈಭವದ ಮದ ಪುರಂದದಾಸರು ಹೇಳಿದಾಗೆ ಈ ಮದಗಳಲ್ಲಿ ತೊಳುವವನಿಗೆ ಕೃಷ್ಣ ನಿನ್ನ ಸ್ಮರಣೆ ಬರುವುದಿಲ್ಲವಪ್ಪ ನಿನ್ನ ಸ್ಮರಣೆ ಅನ್ನೋದು ದೊಡ್ಡ ನಿಧಿ ಅದಕ್ಕಾಗಿ ಬಡತನವನ್ನೇ ಕೊಡು ವಿಪತ್ತನ್ನೇ ಮತ್ತೆ ಮತ್ತೆ ಕೊಡು ಕಾಡಲಿರುವಂತೆ ಮಾಡು ಆ ಕುಂತಿ ಪಾತ್ರಕ್ಕೆ ಸಮವಾದ ಇನ್ನೊಂದು ಪಾತ್ರವನ್ನು ನೀವು ಭಾಗವತದಲ್ಲಿ ಮಹಾಭಾರತದಲ್ಲಿ ತೋರಿಸಲಾರಲಿ ಪರಮಜ್ಞಾನಿಯವಳು ಸ್ನೇಹ ಪಾಶ ಮಿಮಂ ಚಿಂದಿ ಮಕ್ಕಳು ತಾನಷ್ಟು ಪ್ರೀತಿ ಇಟ್ಟದ್ರಿಂದ ಇಷ್ಟು ಕೆಟ್ಟದ್ದಾಯಿತು ಅಂತ ಆ ಮಕ್ಕಳಲ್ಲಿ ನನಗಿರುವ ಪ್ರೇಮ ಪಾಶವನ್ನು ನೀನು ಕತ್ತರಿಸು ಆ ಪ್ರೇಮ ನಿನ್ನಲ್ಲಿಯೇ ಪ್ರವಾಹ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾಳಲ್ಲ ಆದ್ದರಿಂದ ತ್ರಾಣೇ ಸ್ವಾಮಿತ್ವ ಔಚಿತ್ಯಂ ನ್ಯಾಸಾಧ್ಯ ಸಹಕಾರಿಣ ನೀವು ಮಾಡೋ ಶರಣಾಗತಿ ಅನ್ನೋದು ಬರೀ ಒಂದು ಸಹಕಾರಿ ದೊಡ್ಡ ತತ್ವ ಇದು ಶರಣಾಗತಿ ಮಾಡಿದ್ರಿಂದ ದೇವರು ಒಲಿದನೋ ದೇವರು ದಯಾವಂತನಾದ್ದರಿಂದ ಒಲಿದನು ಇದನ್ನು ನಿರ್ವಹಣೆ ಮಾಡುವುದರಲ್ಲಿ ಅಭಿಪ್ರಾಯ ವೇದದಲ್ಲಿ ಶ್ರೀ ವೈಷ್ಣವರಲ್ಲಿ ಎರಡು ಶಾಖೆಯಾಗಿ ಹೋಯಿತು ನೀವು ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ ಇದು ನಾ ಕೇಳಿದ ಪ್ರಶ್ನೆ ನಿಮ್ಮನ್ನು ಅರಿಬೇಕು ಅಂತ ನಾ ಕೇಳಲಿಲ್ಲ ಇಲ್ಲೆಲ್ಲ ಮರ್ಮಗಳಿದೆ ಅಂತ ತಿಳಿಸೋದಕ್ಕೆ ಒಂದು ಉಪನ್ಯಾಸದಲ್ಲಿ ತಿಳಿಸಿ ಮುಗಿಸೋದಲ್ಲ ದಯಾ ಶತಕ ನ್ಯಾಸಾಧ್ಯ ಸಹಕಾರಿಣ ಸಹಕಾರಿ ಅಂದ್ರೇನು ಅಕ್ಸಸರಿ ಇಂಗ್ಲೀಷಲ್ಲಿ ಅಕ್ಸಸರಿ ಇದೆ ಕುಂಬಾರ ಮಡಕೆ ಮಾಡಬೇಕು ಕುಂಬಾರನೇ ಒಂದು ಕಾರಣ ಮಣ್ಣು ಅಂತ ಒಂದು ಕಾರಣ ಚಕ್ರ ಅಂತ ಒಂದು ಕಾರಣ ನೀರು ಅಂತ ಒಂದು ಕಾರಣ ಚಕ್ರ ತಿರುಗಿಸೋದಕ್ಕೆ ಬೇಕಾದ ಕೋಲೂ ಒಂದು ಕಾರಣ ಉಪಾದಾನ ನಿಮಿತ್ತ ಸಹಕಾರಿ ಇತ್ಯಾದಿ ಅನೇಕ ಕಾರಣಗಳನ್ನು ಹೇಳುತ್ತೆ ಒಂದು ವಸ್ತು ಒಂದು ಮಡಕೆ ನೋದುಂಟಾಗಬೇಕಾದರೆ ಕುಂಬಾರ ಇಲ್ಲದೆ ಎದುರಾಗೋದಿಲ್ಲ ಚಕ್ರ ಇಲ್ಲದೆ ಆಗೋದಿಲ್ಲ ಮಣ್ಣು ಇಲ್ಲದೆ ಎದುರಾಗೋದಿಲ್ಲ ನೀರು ಇಲ್ಲದೆ ಆಗೋದಿಲ್ಲ ಕೋಲಿ ಈಗ ನೀವು ಶರಣಾಗತಿ ಅಂತ ಮಾಡ್ತೀರಲ್ಲ ಅದು ಮೋಕ್ಷವೆಂಬ ಫಲವನ್ನು ಕೊಡಬೇಕಾದರೆ ಮುಖ್ಯ ಕಾರಣ ಯಾವುದು ಇಲ್ಲಿ ಸಿಕ್ಕಾಕೊಂಡ್ರಿ ನೀವು ಶರಣಾಗತಿ ಮಾಡಿದ್ರಿ ನೀವು ಹೇಳಿಮ್ಮ ನೀವು ಶರಣಾಗತಿ ಮಾಡಿದ್ರಿ ಎರಡು ಕೈ ಎತ್ತಿಬಿಟ್ರಿ ದ್ರೌಪದಿ ಹಾಗೆ ರಕ್ಷಿಸು ದಯಾದೇವಿ ಬಂದಳು ಆಯಿತು ನಿಮಗೆ ಮೋಕ್ಷವನ್ನು ಅನುಗ್ರಹ ಮಾಡಿ ನಿಮಗೆ ಫಲವನ್ನು ಕೊಟ್ಟವರು ಯಾರು ನೀವು ಮಾಡಿ ಶರಣಾಗತಿಯೋ ದಯಾದೇವಿಯೋ ದಯಾವಂತನಾದ ಭಗವಂತನೋ ಹ್ಞೂ ದಯಾದೇವಿ ದಯಾವಂತನಾದ ಭಗವಂತ ಅದೇ ವೇದಾಂತೇಶಕರ ಪಕ್ಷ ಅವನೇ ಸರ್ವ ಉಪಾಯ ಸ್ವರೂಪ ಉಪಾಯ ಸ್ವರೂಪ ಉಪಾಯವೋ ಅವನೇ ಉಪೇಯವೋ ಅವನೇ ಹೋಗಿ ಸೇರೋದು ಅವನನ್ನೇ ಹೋಗಿ ಸೇರುವ ದಾರಿಯೂ ಅವನೇ ನ್ಯಾಸಾಧ್ಯ ಸಹಕಾರಿಣ ನ್ಯಾಸ ಅನ್ನೋದು ಬರೀ ಒಂದು ಸಹಕಾರಿ accessory auxiliary additional factor Annangaracharya ಸ್ವಾಮಿಗಳು ಉದಾಹರಣೆ ಕೊಡೋರು ಎರಡೂ ಪಕ್ಷ ಸಮನ್ವಯ ಮಾಡಿ ಬರೆಯೋರು ಪಾಪ ಎಷ್ಟು ಚೆನ್ನಾಗಿ ಹೇಳೋರು ಒಂದು ಉದಾಹರಣೆ ಮುಂಬಡಿ ಕೃಷ್ಣ ಜೋಡೆಯರ್ ಕಾಲ ಅಂತ ಇಟ್ಕೊಳ್ಳಿ ಒಬ್ಬ ಒಬ್ಬ ತುಂಬ ವಿದ್ಯಾವಂತ ಕೊಡುಗೈ ದಾನಿಯಾದ ದೊರೆ ಅವನ ಹತ್ರ ಹೋಗಿ ಏನೋ ತೊಗೊಂಬರ್ಬೇಕು ಅಂತ ಒಬ್ರು ಹೋಗ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ತಾತನ ಕಾಲದ್ದು ಮುಮ್ಮಡಿ ಕೃಷ್ಣಾಜೋಡೆಯರು ಸೈನ್ ಮಾಡಿ ಖಾಲಿ ಹಾಳೆ ಮೇಲೆ ಸೈನ್ ಮಾಡಿ ಕೊಟ್ಟ ಇಷ್ಟು ಕಾಗದಗಳಿದ್ದವು ಶ್ರೀಕೃಷ್ಣ ಅಂತ ರುಜು ಮಾಡ್ತಿದ್ದು ಪರಮಕೃಷ್ಣ ಭಕ್ತರು ಅರಮನೆಯಲ್ಲಿ ಇವತ್ತು ಒಳಗಡೆ ಕೃಷ್ಣನ ಗುಡಿ ಇದೆ ನೋಡಿ ಆ ಗುಡಿಯನ್ನು ಕಟ್ಟಿಸಿದವರು ಕೃಷ್ಣರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಷ್ಟು ಹತ್ತಿರದಲ್ಲಿ ಯಾವುದೇ ಕಟ್ಟಿಸಿದ್ದು ಅಂದರೆ ಎದ್ದು ಕೂಡಲೇ ಕಣ್ಣುಜ್ಜಿಕೊಂಡು ಕಿಟಕಿ ತೆಗೆದ್ರೆ ದೇವಸ್ಥಾನದ ಗೋಪುರ ಕಾಣಿಸಬೇಕು ಅಂಬಿಗಾಲ ಕೃಷ್ಣ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಅವರು ದೇವಸ್ಥಾನವನ್ನು ಕಟ್ಟಿಸಿದರು ಟಿಪ್ಪು ಸುಲ್ತಾನ್ ಹೈದರಾಲಿ ಇವರೆಲ್ಲ ಕಾಟ ಕಳೆದು ಅವರಮ್ಮ ಜಯಲಕ್ಷ್ಮಣ್ಣಿ ಡಿ ವಿ ಜಿ ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕ ಹೊರಗೆ ಬರೋ ಮಾಡಿ ಮಾರಾಯರೆ ಡಿ ವಿ ಜಿಯವರ ಆ ಜಯಲ ರಾಣಿ ಜಯಲಕ್ಷ್ಮಣ್ಣಿ ಪುಸ್ತಕ ನನಗೆ ಸಿಕ್ಕಿಲ್ಲ ಅತ್ಯಂತ ಅಪರೂ ಅದು ಯಾವುದೋ ಇಂಟರ್ಮೀಡಿಯೇಟ್ ಟೆಕ್ಸ್ಟ್ ಇಟ್ಟಿದ್ರು ಒಂದು ಕಾಲದಲ್ಲಿ ಡಿ ವಿ ಜಿಯವರ ವ್ಯಕ್ತಿತ್ವ ಟೆನ್ ಬೈ ಟೆನ್ ರೂಮ್ನಲ್ಲಿ ಕೊಳಿತ ಟಿಪ್ಪು ಸುಲ್ತಾನ್ ಕಾಟದಲ್ಲಿ ಅನೇಕ ವರ್ಷ ಮೂವತ್ತು ವರ್ಷ ಐದು ವರ್ಷದ ಮಗು ಮುಮ್ಮಡಿ ಕೃಷ್ಣರಾಜ ಒಡೆಯರು ಟಿಪ್ಪು ಸುಲ್ತಾನ್ ಸತ್ತಾಗ ದರಿದ್ರ ಇವನು ಪೂರ್ಣಯ್ಯ ಅವ್ರಿಗೆ ರಾಜ್ಯ ಕೊಡಬೇಡಿ ಅವನು ರೆಕಮೆಂಡ್ ಮಾಡ್ತಾನೆ ಬ್ರಿಟಿಷರಿಗೆ ಸತ್ತು ಹೋದ ಟಿಪ್ಪು ಸುಲ್ತಾನನ ಮಗ ಫತೇಹೈದರ್ನ ಪಟ್ಟ ಕಟ್ಟಿ ಒಬ್ಬ ಹಿಂದೂ ಒಬ್ಬ ಬ್ರಾಹ್ಮಣ ಅವರು ನಂಜರಾಜ ಅರಸರು ಪುಸ್ತಕದಲ್ಲಿ ಬರೆದಿದ್ದಾರೆ ನೋಡಿ ಮೈಸೂರು ನೂರಿನ್ನೂರು ವರ್ಷಗಳ ಕೆಳಗಡೆ ಅರಮನೆ ಗುಡ್ಡು ತಿಳಿದವರು ನಾನೊಂದು ಲೇಖನದಲ್ಲಿ ಬರ ತೋರಿಸಿದೆ ಬ್ರಿಟಿಷರು ಹೇಳಿದರು ಇಲ್ಲ ನಾವು ಮಾತು ಕೊಟ್ಟಿದ್ದೇವೆ ತಿರುಮಲ ಅಯ್ಯಂಗಾರ್ ಅಂತ ಮೇಲ್ಕೋಟೆಯವರು ಅವರ ತಮ್ಮಂದರು ಮಹಾರಾಣಿಗೆ ಪ್ರಧಾನರಾಗಿದ್ದವರು ಬ್ರಿಟಿಷರ ಜೊತೆಯಲ್ಲಿ ಸಂಧಾನ ಮಾಡಿದ್ದವರು ನಾವು ಮುಂಬಡಿಯವರಿಗೆ ಪಾಠ ಕಟ್ತೇವೆ ಅಂತ ಹೇಳಿ ಕೊಟ್ಟ ಮಾತನ್ನು ಅವರು ಭ್ರಷ್ಟ ಆಗಲಿಲ್ಲ ವಚನ ಭ್ರಷ್ಟದ ಮೇಲೆ ಲೇಖನ ಅದಕ್ಕೆ ಕೊಟ್ಟಿದ್ದು ಉದಾಹರಣೆ ಎಲ್ಲಿ ಸಂಬಂಧ ಹಾಕಿದ್ದೀನಿ ಅಂದರೆ ಬ್ರಿಟಿಷರೇ ವಾಸಿ ಅಷ್ಟೇ ಅಲ್ಲ ಮುಂಬುಡಿ ಕೃಷ್ಣರಾಜ ಒಡೆಯರಿಗೆ ಇನ್ನೇನು ತೊಂದರೆ ಕೊಡ್ತಾರೆ ಐದು ವರ್ಷದ ಹುಡುಗನಿಗೆ ಅಂತ ಲಠ ದಾಂಡಿಗಳಾಗಿ ಬೆಳೆದಿದ್ದ ಟಿಪ್ಪು ಸುಲ್ತಾನನ ಇಪ್ಪತ್ತೈದು ಮಕ್ಕಳನ್ನು <coughs> ವೆಲ್ಲೂರು ಜೈಲಿಗೆ ಕಳಿಸಿ ಮೈಸೂರು ಸಂಸ್ಥಾನವನ್ನು ಸುರಕ್ಷಿತ ಮಾಡಿದರು ಮೈಸೂರು ಸಿಟಿ ಪೂರ್ತಿ ನಿರ್ನಾಮ ಮಾಡಿದ್ದ ಅದು ತ್ರಿನೇಶ್ವರನ ಗುಡಿ ಒಂಬತ್ತು ಅಂತಸ್ತು ಕಟ್ಟಡ ಅವನಿಗೆ ದರ್ಯಾ ದೌಲತಿನ ಕಾಣ್ತಿತ್ತು ಅಂತ ದೇವಸ್ಥಾನ ನೆಲಸಮ ಮಾಡಿದ್ದಾಗ ನಜರ್ಬಾದ್ ಅಂತ ಮೈಸೂರು ಹತ್ರ ಒಂದು ಅದು ಪೂರ್ತಿ ಆಗಲಿಲ್ಲ ಅವರು ಅಲ್ಲಿ ಯಾವುದೋ ಒಂದು ಗೂಡಿಸಲಲ್ಲಿ ಬ್ರಿಟಿಷರು ಮುಮ್ಮಡಿ ಅವರಿಗೆ ಪಟ್ಟಾಭಿಷೇಕ ಮಾಡಿದರು ಅವರ ತಾಯಿ ಮೇಲ್ಕೋಟೆಗೆ ನಡ್ಕೊಳ್ತಾ ಇದ್ಲು ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಲುವರಾಯ ಸ್ವಾಮಿಗೆ ಕೃಷ್ಣರಾಜ ಮುಡಿ ಎಂಬ ಅದ್ಭುತವಾದ ಕಿರೀಟವನ್ನು ಮಾಡಿಸಿಕೊಟ್ಟರು ಇವತ್ತು ಮುಮ್ಮುಡಿಯವರಿಲ್ಲ ಲಕ್ಷ್ಮಣ್ಣಿಯವರಿಲ್ಲ ಅವರ ಹೆಸರು ಮಾಡಿಸಿಕೊಟ್ಟ ಕಿರೀಟವನ್ನು ಸ್ವಾಮಿ ಧರಿಸ್ತಾನೆ ಆಷಾಢ ಮಾಸ ಅಂತ ಕಾಣುತ್ತೆ ಅದಕ್ಕೆ ಹೇಳ್ತೇವೆ ಭಕ್ತಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಏನೇನೋ ಕಥೆಗಳು ಹೇಳ್ತಾರೆ ಅದೆಲ್ಲ ನಮಗೆ ಬೇಡ ಅವರು ಮಹಾಜ್ಞಾನಿಗಳು ವಿದ್ವಾಂಸರು ಅವರು ಪೋಷಣೆ ಅವರು ಎಪ್ಪತ್ತೈದು ವರ್ಷ ಬದುಕಿದ್ರು ಭಗವಂತನ ಕೃಪೆ ಐತಿ ಇದನ್ನೆಲ್ಲ ಯಾತಕ್ಕೆ ಹೇಳ್ತೇವೆ ಅಂದರೆ ಅವರ ಆಸ್ಥಾನಕ್ಕೆ ಒಬ್ಬರು ಹೋದರು ಅದಕ್ಕಾಗಿ ಕಥೆ ಇದು ಅವ್ರಿಗೆ ದೊಡ್ಡ ಮೀಸೆ ಗಿರಿಜಾ ಮೀಸೆ ಹೋದವ್ರು ಏನು ಮಾಡಿದ್ರು ಬ್ರಾಹ್ಮಣರು ಒಳ್ಳೆ ನಾಮಗೀಮ ಹಾಕ್ಕೊಂಡಿದ್ರು ದಡ್ಡಾಗಿ ಶಾಲು ಗೀಲು ತಲೆಗೆ ಪೇಟ ಕಟ್ಟಿದ್ರು ಯಾರ ಮನೆಯದೋ ಶಾಲು ಅವರ ಅಪ್ಪಂದಲ್ಲ ಅದು ಹೋದ್ರು ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ಏನಂತೀರಿ ವಿ ಶತ್ರಿಸ್ಮಠ್ ಜನ ಜೊತೆಲಿ ಹೇಳಿದರು ಇಷ್ಟು ತಪ್ಪದು ಗಜನಿಂಬೆ ಒಳ್ಳೆ ಮೂಸಂಬಿ ಅಂಥ ನಿಂಬೆ ಆ ಮಮ್ಮಡಿಯವರಿಗೆ ನಿಂಬೆ ಹಣ್ಣು ಕಂಡ್ರು ತುಂಬ ಇಷ್ಟವಂತೆ ಆ ಎರಡು ನಿಂಬೆ ಹಣ್ಣು ಕೊಟ್ಟರು ಅವರಿಗೆ ಅದು ನೋಡಿ ಭಾಳ ಸಂತೋಷಪಟ್ಟರು ಮಹಾರಾಜರು ಏನು ಬೇಕು ನಿಮಗೆ ಏನಿಲ್ಲ ಸ್ವಾಮಿ ಅಧ್ಯಯನ ಮಾಡಿಕೊಂಡಿದ್ದೇವೆ ನಮಗೆ ಬಹಳ ಕಷ್ಟ ಆಗಿದೆ ಅಲ್ಲಿ ಇಲ್ಲಿ ಅನ್ನ ಸಂಪಾದನೆ ಮಾಡೋದು ಅಷ್ಟೇ ತಾನೇ ನಿಮಗೆ ಒಂದು ಹತ್ತು ಎಕರೆ ಭೂಮಿ ಕೊಟ್ಟರೆ ಸಾಕ ಒಂದು ಹಳ್ಳಿ ಕೊಡಲ ಒಂದು ಜೋಡಿ ಗ್ರಾಮ ಕೊಡಲ ಒಂದು ಇನಾಮತಿ ಭೂಮಿ ಕೊಟ್ಟರು ಈ ಬ್ರಾಹ್ಮಣ ಊರಿಗೆ ಬಂದು ಹೇಳ್ದ ಆ ಎರಡು ನಿಂಬೆ ಹಣ್ಣು ಮಾಡ್ತೀನಿ ನೋಡ್ರಿ ಈ ಕೆಲಸ ಆ ನಿಂಬೆ ಹಣ್ಣು ಕೊಟ್ಟದ್ರಿಂದ ಮಹಾರಾಜರು ನಮಗೆ ಹಳ್ಳಿ ಬರ್ಕೊಟ್ರು ಸರಿಯೇ ಅಂತ ವ್ಯವಹಾರ ಮುಂಬಡಿ ಕೃಷ್ಣರಾಜ ಪಡೆಯರು ದಯಾಳುವಾಗಿದ್ದರಿಂದ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಹಳ್ಳಿಯನ್ನು ಕೊಟ್ಟರು ಭೂಮಿ ಕೊಟ್ಟರು ಇವರು ತಮ್ಮ ನಿಂಬೆ ಹಣ್ಣಿನ ಗಾತ್ರವನ್ನು ನೋಡಿ ಭೂಮಿಯನ್ನು ಕಾಣಿಯನ್ನು ಕೊಟ್ಟರು ಎಲ್ಲ ಪಾಪಿಗಳ ನೀವು ಮಾಡಿದ ಶರಣಾಗತಿ ಇದು ಒಂದು ನೆಪ ವ್ಯಾಜ ಅವಲಂಬಿ ದೇಶಕರು ಹೇಳ್ತಾರೆ ನ್ಯಾಸಾಧ್ಯ ಸಹಕಾರಿಣ ಅದು ಸಹಕಾರ ಮಾಡಿತು ನಿಮ್ಮ ನಡತೆ ಹಾಗಿತ್ತು ಜಲಾಲ್ ರಾಮಕೃಷ್ಣ ಮಾಡಿದ್ದಂತೆ ಯಾರೋ ನಿಂಬೆ ಹಣ್ಣು ಕೊಟ್ಟರು ಕೃಷ್ಣದೇವರಾಜ ಒಡೆಯರು ತುಂಬ ಕೃಷ್ಣದೇವರಾಯ ಪ್ರೀತಿ ಆಯಿತು ಇವರು ಹುಣಸೆ ಹಣ್ಣು ತಗೊಂಡು ಹೋಗಿ ಕೊಟ್ಟರು ಕೋಪ ಬಂದ್ಬಿಡ್ತು ಏನು ಏನೇನು ನೀನು ಹುಣಸೆ ಹಣ್ಣು ತಂದಿದ್ದೀಯಲ್ಲ ನೀನು ಹೇಳಿದಂತೆ ಉಂಡೇಕ್ ನೀಳಂ ಅದು ಗುಂಡಾಗಿದೆ ನೀಳಾಗಿದೆ ಹುಳಿ ಅವ ಅಪ್ಪನ್ ಪುಳಿಯಲ್ಲ ಅದ್ರ ಅಪ್ಪನಂತ ಇದೆ ಅಂತ ಹೇಳಿದ್ರಂತೆ ಹುಣಸೆ ಹಣ್ಣು ಹುಣಸೆ ಹಣ್ಣೆ ನಿಂಬೆ ಹಣ್ಣು ನಿಂಬೆ ಹಣ್ಣೆ ಹುಣಸೆ ಹಣ್ಣು ನಿಂಬೆ ಹಣ್ಣು ಇದು ಕೊಟ್ಟರು ಅಂತ ಅವ್ರು ಕೊಡಲಿಲ್ಲ ಭಗವಂತ ಪ್ರಸನ್ನನಾಗ್ತಾನೆ ಅವನಿಗೊಂದು ನೆಪ ಬೇಕು ಒಂದು ಜೀವಾತ್ಮನ ಉದ್ಧಾರ ಮಾಡುವುದಕ್ಕೆ ಆದ್ರೆ ಫಲಮತ ಉಪಪತ್ತೆ ಬ್ರಹ್ಮಸೂತ್ರ ಆ ಸೂತ್ರಾರ್ಥ ಇಟ್ಟು ನಿರ್ವಹಣೆ ಮಾಡಬೇಕು ಕಲಾ ವೈಷಮ್ಯಕ್ಕೆ ಅವಕಾಶವಿಲ್ಲ ಭಗವಂತ ದಯೆ ಗುಣ ಇಲ್ಲದವನಾಗಿದ್ರೆ ಎಷ್ಟು ಲಾರಿ ನಿಂಬೆ ಹಣ್ಣು ಕೊಟ್ಟಿದ್ರೆ ಏನು ಪ್ರಯೋಜನ ಆಗ್ತಿತ್ತು ನಿಮಗೆ ನಮ್ಮ ತುಪ್ಪದಾಂಜನೇಯ ಸ್ವಾಮಿಗೆ ನಿಂಬೆ ಹಣ್ಣಲ್ಲಿ ಅಲಂಕಾರ ಮಾಡ್ತೀರಿ ಯಾರಿಗೋಸ್ಕರ ನಿಮಗೋಸ್ಕರ ಅದು ಹಾಕಿದ್ದು ಚಂದ ಕಾಣಿಸ್ತಾನೆ ಸ್ವಾಮಿ ನೀವು ಅಲಂಕಾರ ಮಾಡ್ತೀರಿ ಆಂಜನೇಯ ಸ್ವಾಮಿ ನಿಮ್ಮ ನಿಂಬೆ ಹಣ್ಣಿನ ಮೇಲೆ ಅವನು ನಿಂತಿಲ್ಲ ಅವನೆಲ್ಲೋ ರಾಮಧ್ಯಾನ ಮಾಡ್ತಾ ಕೂತಿರ್ತಾನೆ ದೇವರಿಗೆ ನೀವು ಮಾಡೋ ಅಲಂಕಾರವೆಲ್ಲ ನೀವು ನೋಡಿ ಚೆನ್ನಾಗಿರುವುದಕ್ಕೆ ಹೊರತು ಅವನಿಗೆ ಬೇಕಾಗಿಲ್ಲ ಮೂರು ವರ್ಷದ ಹೆಣ್ಣು ಮಗುವಿಗೆ ತಾಯಿ ಚೆನ್ನಾಗಿ ಸ್ನಾನ ಮಾಡಿ ಮಾಡಿಸಿ ಅದಕ್ಕಿನ್ನೂ ನಿದ್ದೆಗಣ್ಣು